ಅವನಿಗೆ ಗೊತ್ತಿಲ್ಲದೆ ಇಷ್ಟವಿಲ್ಲದೆ ರಾಕ್ಷಸ ಜಾತಿಯಲ್ಲಿ ಹುಟ್ಟಿದ್ದು ಒಂದು ತಪ್ಪು ಅವನು ಇಷ್ಟ ಮಾಡಿಕೊಂಡೆ ಅವನ ಕರ್ಮ ಇತ್ತು ಅಂತ ನೀವು ಹೇಳ್ಬೋದು ಆದರೆ ಬ್ರಹ್ಮದೇವ ಅವನಿಗೆ ವರವನ್ನು ಕೊಟ್ಟ ಇವನು ತಪಸ್ ಮಾಡಿದ ಅಣ್ಣ ತಮ್ಮ ಮೂವೆಲ್ಲ ಮೂರು ಜನ ಸೇರ್ಕೊಂಡು ತಪಸ್ ಮಾಡಿದರು ಬ್ರಹ್ಮನನ್ನ ಏನು ಬೇಕು ಅಂತ ಕೇಳಿದರೆ ಈ ಮಗು ಕೇಳುತ್ತೆ ವಿಭೀಷಣ ಪರಮಾಪದ್ಗತ ಸ್ವಾಪಿ ಪರಮಾಪದ್ಗತೇನಾಪಿ ಧರ್ಮೇ ಭವತು ಮೇ ಮತಿ ಎಂಥ ಆಪತ್ತು ಬಂದರೂ ನನ್ನ ಧರ್ಮ ಬಿಟ್ಟು ಹೋಗದೇ ಇರಲಿ ನನಗೆ ಧರ್ಮದ ಬುದ್ಧಿ ಇರಲಿ ಬ್ರಹ್ಮನ ಕಣ್ಣಲ್ಲಿ ನೀರು ಬಂತು ನಾಲ್ಕು ಕಣ್ಣಲ್ಲಿ ಆಗ ಹೇಳಿದ ಅವತ್ಸ ನಿನಗೆ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಹೇಳಿಕೊಡ್ತೇನೆ ಗುರುಗಳು ಹೇಳಿಕೊಡದೆ ಇನ್ನೂ ಒಂದು ವರ ಕೊಡ್ತೇನೆ ಬ್ರಹ್ಮಾಸ್ತ್ರ ನಿನ್ನನ್ನು ಏನೂ ಮಾಡದೇ ಇರಲಿ ನಿನ್ನ ಕೌಬೇರ ವಿದ್ಯೆ ಸಿದ್ಧಿಯಾಗಲಿ ಅನೇಕ ವರಗಳನ್ನು ಕೊಟ್ಟು ಅಷ್ಟು ಅನುಗ್ರಹ ಮಾಡಿದ್ದಾನೆ ಅವನ ಯೋಗ್ಯತೆ ಅರ್ಥ ಆಗಲಿಲ್ಲ ರಾವಣನಿಗೆ ಒಂದೇ ಮನೆಯಲ್ಲಿ ಅಣ್ಣ ತಮ್ಮ ಅಂತಿರ್ತೀರಿ ಯಾರ್ಯಾರು ಆರ್ಬಿಟ್ ಯಾವುದೋ ಎಲ್ಲೆಲ್ಲಿ ಸುತ್ತಾಡ್ತಿರ್ತೀರೋ ಅವನ ಕರ್ಮ ಅವನಿಗೆ ಇವನ ಕರ್ಮ ಇವನಿಗೆ ಕಿರುಕುಳ ಸಹಿಸಲಾರದೆ ಆ ಸೀತೆಯನ್ನು ಕರ್ಕೊಂಡ್ಬಂದು ಅವಳ ಕಣ್ಣಲ್ಲಿ ನೀರು ತರಿಸಿ ಆ ತಾಯಿಗೆ ಉಪದ್ರವ ಕೊಟ್ಟಷ್ಟು ದಿವಸದಿಂದ ನೀ ಮಾಡಿ ತಪ್ಪು ಅಣ್ಣ ಹಿತವಾಗಿ ಹೇಳ್ತಾನೆ ಮಿತವಾಗಿ ಹೇಳ್ತಾನೆ ಒರಟು ಮಾತನಲ್ಲೆಲ್ಲ ತಗೊಂಡು ಹೋಗ್ಬಿಟ್ಬಿಡೋಣ ಸೀತಾದೇವಿಯನ್ನು ನಿನಗೆ ಅವಮಾನವಾಗಿದ್ದರೆ ನಾನೇ ಕರ್ಕೊಂಡು ಹೋಗ್ತೇನೆ ದದ ಮ ಸೀತಾಂಚ ಧನಂಚ ಬೇಕಾದಷ್ಟು ವಸ್ತ್ರ ಮಣಿಹಾರಗಳನ್ನಿಟ್ಟು ಅಪರಾಧ ಕ್ಷಮಾಪಣೆ ಮಾಡುವಂತೆ ಪ್ರಭುವನ್ನು ಮನಸ್ಸಲ್ಲಿಸೋಣ ಅಷ್ಟೆಲ್ಲ ಹೇಳಿದ ಹೇಳಲಿ ಕೇಳಲಿಲ್ಲ ಕೊನೆ ಸಭೆಯಲ್ಲಿ ತ್ವಾಂತು ದಿಕ್ ಕುಲಪಾಂಸನಂ ನೀ ಕುಳಕ್ ಮಣ್ಣು ಹಾಕಿದೆ ಇಲ್ಲಿಂದ ಬಂದ ಎದ್ದ ಎಡಗಾಲಿಂದ ಒದ್ದ ಅಂತ ಎದೆ ಮೇಲೆ ಒದ್ದ ಭಾಗವತೋತ್ತವನಿಗೆ ಇದನ್ನು ಕೇಳಿದ ರಾಮಪ್ರಭು ಅಣ್ಣ ಒದ್ದಿದ್ದಾನೆ ಅಂತ ನಾ ಬಂದೆ ಅಂತ ಇಲ್ಲಿ ಹೇಳಲಿಲ್ಲ ಅವನು ಅವನು ದೊಡ್ಡತನ ನೋಡಿ ಅಲ್ಲಿಂದ ಬಂದವನು ರಾವಣ ಅಂತ ಒಬ್ಬ ಇದ್ದಾನೆ ನಾನು ಅವನ ತಮ್ಮನಾಗಿ ಹುಟ್ಟಿದ್ನಂತ ತಪ್ಪು ತಸ್ಯಾಹ ಮನುಜೋಭ್ರಾತ ವಿದ್ಯಮಾಂ ವಿಭೀಷಣಂ ಯಾಕೋ ಬಂದೆ ಅಂತ ಕೇಳ್ಬೋದಲ್ಲ ವಾನರವೀರರು ಒಬ್ಬೊಬ್ಬರು ಕೂತ್ಕೊಂಡು ಮಂಗನ ಮುಖ ಮಾಡ್ತಾ ಇದ್ದಾರೆ ಯಾವನೋ ಬಂದ ಇಲ್ಲಿ ಯಾಕೆ ಬಂದ ಏನು ಬಂದ ಇಂಡಿಸಿಪ್ಲಿನ್ಡ್ ಆರ್ಮಿ ಸೇತುವೆ ಒಂದು ಕಟ್ಟಿದ್ರು ರಾಮನ ಗುಣ ಎಲ್ಲರಿಗೂ ಇಲ್ಲ ಒಬ್ಬ ಹನುಮಂತನಿಗೆ ಮಾತ್ರ ಇತ್ತು ಸುಗ್ರೀವನಿಗೂ ಕಿಂಚಿತ್ ಪೂರ್ತಿ ಇಲ್ಲ ಸಂಶಯದಿಂದ ನೋಡ್ತಾ ಇದ್ದಾರೆ ಒಬ್ಬ ಗುರುಗಳಲ್ಲಿ ಮಠದಲ್ಲಿ ನೀವು ಪ್ರಪತ್ತಿ ಮಾಡೋದಕ್ಕೆ ಬಂದರೆ ಅಲ್ಲಿ ಪಕ್ಕದಲ್ಲಿರೋರು ನಿಮ್ಮನ್ನು ಸಂಶಯ ದೃಷ್ಟಿಯಿಂದ ನೋಡ್ತಾರೆ ನಾನು ಅನುಭವಿಸಿದ್ದೇನ ಪ್ರಪತ್ತಿ ಮಾಡೋಕೆ ಬಂದರು ನಿಮ್ಗೇನು ಯೋಗ್ಯತೆ ಇದೆ ಜನಿವಾರ ಸರಿಯಾಗಿ ಹಾಕ್ಕೊಂಡಿದ್ದೀರೋ ಕ್ಷೌರ ಸರಿಯಾಗಿ ಮಾಡಿಸ್ಕೊಂಡು ಇಪ್ಪತ್ತೆಂಟು ಈ ಲೊಡ್ಡೆ ಲೋಸ್ಕೋ ಕೇಳೋರೇ ಹೊರತು ಪ್ರಪತ್ತಿ ಮಾಡಬೇಕು ಅಂತ ಬಂದಿದ್ದಾನಲ್ಲ ಮಹಾರಾಯ ಆಶೆ ಮಿಲ್ಟ್ರಿಲಿದ್ದವನು ಬಂದಿದ್ದಾನೆ ಪಾಲಿಟಿಕ್ಸಲ್ಲಿದ್ದವನು ಬಂದಿದ್ದಾನೆ ಬಿಡಿಸ್ಕೊಳ್ಳಾರ್ದ ಪಾಶ ಬಿಡಿಸಿಕೊಂಡು ಬಂದಿದ್ದಾನೆ ಇವನು ನಮ್ಮವನು ಅಂತ ನೋಡ್ತಕ್ಕ ಗುಣ ಇರೋದಿಲ್ಲ ಭಗವಂತನ ಪರಿವಾರದಲ್ಲಿ ಅವರು ಪೃಥಕ್ಕರಣ ಮಾಡಿ ಅವನನ್ನು ಹೊರಗೆ ಹಾಕ್ತಕ್ಕಂಥ ದುರ್ಬುದ್ಧಿಯಿಂದ ರಾಮನ ಮೇಲೆ ಅತಿಶಯ ಪ್ರೀತಿಯಿಂದ ಅಂತ ಹೇಳ್ಕೊಳ್ಳಿ ಅವ್ರ ಅವರ ಮರ್ಯಾದೆಯನ್ನು ಮುಚ್ಚೋಣ ರಾಮಚಂದ್ರ ಅಳ್ತಾ ಇದ್ದಾನೆ ಬಿಕ್ತಾ ಇದ್ದಾನೆ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾನೆ ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೇ ನಿವೇದಯತ ಮಾಂ ಕ್ಷಿಪ್ರಂ ವಿಭೀಷಣಂ ಉಪಸ್ಥಿತಂ ಪರಿತ್ಯಕ್ತ ಮಯಾಲಂಕ ಮಿತ್ರಾಣಿ ಚ ಧನಾನಿ ಚ ಭವದ್ಗತಂ ಮೇ ರಾಜ್ಯಂಚ ಜೀವಿತಾನಿ ಸುಖಾನಿ ಚ ಲಂಕೆ ಬಿಟ್ಟು ಬಂದೆ ಅಂತ ರಾಜ್ಯಕ್ಕೋಸ್ಕರ ಬರಲಿಲ್ಲ ಅವನ ನನಗೆ ರಾಜ್ಯ ಕೊಡಲು ಅಂತ ಹೇಳಲಿಲ್ಲ ಪರಿತ್ಯಕ್ತ ಮಯಾಲಂಕ ಬರೀ ತ್ಯಕ್ತ ಅಲ್ಲ ಪರಿತ್ಯಕ್ತ ಇನ್ನು ಮತ್ತೆ ಹೋಗಲೇಬಾರದು ಅನ್ನೋ ಅಷ್ಟರ ಮಟ್ಟಿಗೆ ಪೂರ್ತಿ ಮಮಕಾರ ಅಹಂಕಾರವನ್ನು ಬಿಟ್ಟು ಸರ್ವತಾ ಬಿಟ್ಟಿದ್ದೇನೆ ಮಿತ್ರ ಅಲ್ಲಿರೋ ಐಶ್ವರ್ಯ ನನ್ನ ಹೆಂಡತಿ ಮಕ್ಕಳು ಒಬ್ಬರನ್ನು ನೆನೆಸೋದಿಲ್ಲ ನಿನ್ನ ರಾಜ್ಯ ಭಾಗ ಇಲ್ವೇನೋ ತಮ್ಮಾದ್ರಿಂದ ಅಂದ್ರೆ ಭವದ್ಗತಮ್ಮೇ ರಾಜ್ಯಂಚ ಜೀವಿತಂಚ ಸುಖಾನಿಚ ನಾ ಕೊಂದುಬಿಟ್ರೆ ಏನೋ ಮಾಡ್ತೀವಿ ವಿಭೀಷಣ ಶತ್ರು ತಮ್ಮ ಅಂತಂದರೆ ಈ ಜೀವಿತವು ನಿನ್ನದು ಪ್ರಭು ತನು ನಿನ್ನದು ಜೀವನ ನಿನ್ನದು ಕನಕದಾಸರು ಹಾಡು ನಿಲ್ಸ್ಕೊಳ್ಳಿ ಎಂತ ಹಾಡೋದು ಈ ಶರೀರವು ನಿಂದೆ ನಾನೇ ಕೇಳಿದ್ನೆ ನಾನಾಗಿ ನಾನೇ ಬಂದೆನೇ ದೇವ ಅದೊಂದು ಹಾಡು ಬರೆದಿದ್ದಾರೆ ಕನಕದಾಸರು ನೀನು ನೀ ನೀನೇ ತಗೊಂಬಂದು ಸಂಸಾರದಲ್ಲಿ ಸೇರಿಸಿದ್ದೀಯೇ ಹೊರತು ನಾನಾಗಿರಾರು ಬಂದಿದ್ದೇನೆ ಜೀವಿತಂಚ ಸುಖಾನಿಚ ಅದಾದಮೇಲೆ ಅವ್ರನ್ನೆಲ್ಲ ಕೇಳಿದ ಮಾತು ಚರ್ಚೆ ಗಿರ್ಚೆ ಮಾಡಿ ಕೊನೆಯಲ್ಲಿ ಅಷ್ಟೊತ್ತು ನಿಲ್ಲಿಸಿ ಅವನನ್ನು ಶಿಕ್ಷೆ ಮಾಡಿದ್ದು ಇವರೆಲ್ಲ ಹೇಳಿದ ಅಬದ್ಧವಾದ ಮಾತೆಲ್ಲ ಕಿವಿಗೆ ಹಾಕಿದ್ದಕ್ಕೋಸ್ಕರವಾಗಿ ಅವನನ್ನು ಹತ್ತಿರ ಕರೆದು ತೊಡೆ ಮೇಲೆ ಕೂರಿಸ್ಕೊಂಡು ಹೋದ ಒಂದು ಬಾಕಿ ಲೋಚನಾಭ್ಯಾಂಪಿ ಬನ್ನಿವ ಕಣ್ಣಲ್ಲಿ ನೀರು ಬರ್ತದೆ ಪ್ರಭುವಿಗೆ ಬಾಯಾರಿದ್ದಾನಂತೆ ಭಕ್ತರನ್ನು ನೋಡಬೇಕು ನೋಡಬೇಕು ವಿಭೀಷಣ ಗುಣಗಳನ್ನು ಕೇಳಿದ್ದ ಅವನು ನೋಡಬೇಕು ಅಂತ ಬಾಯಾರಿದ್ದವನು ವಿಭೀಷಣ ಶೀತಲವಾದ ಪಾನೀಯದಂತ ಕಂಡಿದ್ದಾನೆ ಕುಡಿಯುವ ದ್ರವ್ಯದಂತ ಕಂಡಿದ್ದಾನೆ ಹಂಪಿ ಬನ್ನಿವ ಏನು ಹಾಕಿದ್ರು ವಾಲ್ಮೀಕಿ ದಣಿದವನು ಬಾಯಾರಿದವನು ನೀರನ್ನು ನೋಡುವ ದೃಷ್ಟಿಯಲ್ಲಿ ಅಪ್ಪ ಎನ್ನಡಾ ಕಷ್ಟಪಟ್ಟ ಪ್ರಹ್ಲಾದನನ್ನು ಕಂಡು ಸ್ವಾಮಿ ನೃಸಿಂಹ ಕಣ್ಣೀರು ಹಾಕಿದಂತೆ ಈ ಊರಲ್ಲಿದ್ದುಕೊಂಡು ನಿಮ್ಮ ಅಣ್ಣನಿಗೆ ಶತ್ರು ಭಾವದಲ್ಲಿರುವ ನನ್ನನ್ನು ಕೊಂಡಾಡ್ತಾ ಕೊಂಡಾಡ್ತಾ ನನ್ನ ಪತ್ನಿಯನ್ನು ಸಂರಕ್ಷಿಸಿ ಒಳ್ಳೆಯ ಮಾತನ್ನಾಡಿ you have put your whole family in charge of my wife ನನ್ನ ಕುಟುಂಬವನ್ನು ರಕ್ಷಿಸುವುದಕ್ಕೆ ಇಡೀ ಕುಟುಂಬ ನೀವು ಶ್ರಮ ಪಡ್ತಾ ಇದ್ದೀರಿ ಇಂಥ ನಿನಗೆ ಆಕಾಶ ನಿಲ್ಲಿಸಿ ಅವನ ದಂಡಿಕ್ಕೆ ವೇಂಡು ಮಡಿಕೆ ವೇಂಡು ಕೊಲ್ಲ ಈ ವಾನರೆಲ್ಲ ಹೇಳೋ ಮಾತನ್ನು ಕೇಳಿಸಿದ್ದೇನೆ ಕ್ಷಮಿಸು ಅಂತ ಬಾಯಲ್ಲಿ ಒಂದು ಹೇಳೋದು ಹೊರತು ಚಕ್ರವರ್ತಿ ತೀರ್ಮಾನ ಚಕ್ರವರ್ತಿ ಮಗ ಆದ್ದರಿಂದ ಲೋಚನಾಭ್ಯಾಂಪಿ ಬನ್ನಿವ ಕಣ್ಣಲ್ಲಿ ಕುಡಿದು ಬಿಡುವಂತೆ ಮೈಯನ್ನೆಲ್ಲ ಸವರಿ ಅಭಯವನ್ನು ಕೊಟ್ಟಿದ್ದೇನೆ ನಾನು ಹೇಳ ಹೆದರಬೇಡ ನೀನು ಎಂಬುದಾಗಿ ಅಂಗೀಕಾರ ಮಾಡಿದನಲ್ಲ ಇದು ದಯಾದೇವಿ ಮಾಡಿದ ಕಾರ್ಯ ದಯಾದೇವಿಯಲ್ಲಿದ್ದಳು ಆಗ ಭಗವಂತನ ಕಣ್ಣಲ್ಲೇ ಇದ್ದಳು ಮುಂದೆ ಹೇಳ್ತಾರೆ ಮತ್ಸ್ಯಾವತಾರದಲ್ಲಿ ಕಣ್ಣಲ್ಲಿ ಕೂರ್ಮಾವತಾರದಲ್ಲಿ ಮನಸ್ಸಿನಲ್ಲಿ ವಾಮನಾವತಾರದಲ್ಲಿ ಎದೆಯಲ್ಲಿ ಪರಶುರಾಮ ಅವತಾರದಲ್ಲಿ ಕೊಡಲಿಯಲ್ಲಿ ಪಾದಗಳಲ್ಲಿ ಒಂದೊಂದು ಅವತಾರದಲ್ಲಿದ್ದಾಳೆ ಆ ದಯಾದೇವಿ ಭಗವಂತನಿಗೆ ಆದ್ದರಿಂದ ಅವಳಿಲ್ದಿದ್ರೆ ಗತಿ ಏನಾಗ್ತಿತ್ತು ತಾವು ಯೋಚನೆ ಮಾಡಿಕೊಳ್ಳಿ ಆದ್ದರಿಂದ ಈ ಶ್ಲೋಕದಲ್ಲಿ ಆ ದಯಾದೇವಿಯ ಕಾರ್ಯ ಎಷ್ಟು ಶುಭವಾಗಿ ಮುಗಿಯಿತು ಎಲ್ಲರೂ ಸಂತೋಷಪಟ್ಟರು a decision that all could appreciate ಭಗವಂತನಿಗೂ ತೃಪ್ತಿಯಾಯಿತು ದಂಡಿಸ್ದೇ ಇದ್ರೆ ಇವನು ಶಾಸ್ತ್ರ ತಿಳಿದವನು ಶಾಸ್ತ್ರ ಅಲ್ಲ ಅಂತ ಭಗವಂತನೇ ಬಿಡ್ತಾರಿಯೋ ಸಿಕ್ಕವ್ರನ್ನೆಲ್ಲ ಖುಲಾಸೆ ಮಾಡ್ತಾನೆ ಅಂತ ಹಾಗಿಲ್ಲ ದಯಾದೇವಿ ನನಗೂ ಒಂದು ಕಾಂಟ್ಯಾಕ್ಟ್ ಕೊಟ್ಟಳು <coughs> ಲಕ್ಷ್ಮೀದೇವಿ ಸಂತೋಷಪಟ್ಟಳು ಶ್ರೀದೇವಿ ಭೂದೇವಿಯರು ಭಗವಂತನ ಗುಣಗಳು ರಥಯತಿ ನಮ್ಮ ತತ್ಪ್ರತಿ ಚಂದ ಬುದ್ಧ ಈಗ ಪ್ರಕೃತ ಮನುಸರಾಮ ಮೂವತ್ತೇಳನೇ ಶ್ಲೋಕ ವೃಷಗಿರಿ ಸುವಿಧೇಶು ವ್ಯಾಜತೋ ವಾಸಭಾಜಾಂ ದುರಿತಕಲುಷಿತಾನಾಂ ಧೂಯಮಾನಾದಯೇ ಕರ್ಣವಿಲಯ ಕಾಲೇ ಕಾಂತಿಶೀಕ ಸ್ಮೃತೀನಾಂ ಸ್ಮರಯಸಿ ಬಹುಲೀಲಂ ಮಾಧವಂ ಸಾವಧಾನ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಈ ಶ್ಲೋಕ ಕೇಳಿದಿರೋ ಇಲ್ವೋ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ಅಂತ ಜಾಗವೇ ಭೂಮಂಡಲದಲ್ಲಿ ಇನ್ನೊಂದು ಕಡೆ ಇಲ್ಲ ಬದ್ರಿ ಕ್ಷೇತ್ರ ಇಲ್ಲವೇ ಇದೆ ಅಲ್ಲಿ ಹೋಗುವುದೇ ಕಷ್ಟ ಜೀವಂತವಾಗಿ ಹೋಗ್ತೇವೆಯೋ ಬರ್ತೇವೆಯೋ ಹೇಳೋದು ಕಷ್ಟ ಲ್ಯಾಂಡ್ ಸ್ಲೈಡ್ ತಿರುಪತಿ ಬಟ್ಟದಲ್ಲಿ ಪದೇ ಪದೇ ಲ್ಯಾಂಡ್ ಸ್ಲೈಡ್ ಇಲ್ಲ ಡ್ರೈವರ್ ಎಚ್ಚರಿಕೆ ತಪ್ಪಿದ್ರೆ ದೇವರೇ ಗತಿ ಅಲ್ಲೂ ಆ ಮೆಂಟೇಶ್ವರ ಪದಾರ್ವೆಂದು ಸೇರ್ತೇವೆ ಬದ್ರಿಯಲ್ಲಿ ಸೇರ್ತೇವೆ ಪ್ರಕೃತಿ ರಮ್ಯತೆ ಕೇಳ್ತೀರಾ ತೀರ್ಥ ಸಮೃದ್ಧಿ ಕೇಳ್ತೀರಾ ಸಮಧಾತುವಾದ ವಾತಾವರಣವನ್ನು ಕೇಳ್ತೀರಾ ಕಣ್ಣಿಗೆ ನಯನ ಮನೋಹರವಾದ ಉತ್ಸವಗಳನ್ನು ಕೇಳ್ತೀರಾ ಅಲಂಕಾರಗಳನ್ನು ಕೇಳ್ತೀರಾ ಅವನ ಗುಣಕೀರ್ತನಗಳನ್ನು ಹರಿಕೀರ್ತನೆಯನ್ನು ಕೇಳ್ತೀರಾ ಅವನ ರಥೋತ್ಸವ ನೋಡ್ತೀರಾ ಬದ್ರಿ ನಾರಾಯಣ ರಥೋತ್ಸವ ಮಾಡೋರು ಯಾರು ನಿಂದೆ ಮಾಡ್ತಾ ಇಲ್ಲ ನಾನು ಒಂದು ಸಣ್ಣ ದೇವಸ್ಥಾನ ಅಲ್ಲೇ ಕೂತು ಅಭಿಷೇಕ ದರ್ಶನ ಮಾಡಬಹುದು ನಾವು ಮಾಡಿದ ಹಾಗೆ ನಿಮ್ಮ ಹೃದಯದಲ್ಲಿ ಬದ್ರಿನಾಥ ತುಂಬಿಕೊಂಡಿದ್ರೆ ಆ ಪುಟ್ಟ ದೇವಸ್ಥಾನದಲ್ಲಿ ಸ್ವಾಮಿ ನಿಮಗೆ ಕಾಣಿಸ್ತಾನೆ ನಿಮ್ಮ ಹೃದಯದಲ್ಲಿ ಇಲ್ಲದೆ ಇದ್ರೆ ಅವನಲ್ಲಿದ್ದರೂ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಗುರುವ ಹಾಗೆ ಅವನು ಇವನು ಹಾಗಲ್ಲ ವೆಂಕಟೇಶ್ವರ ತ್ರಿವಿಕ್ರಮನಂತ ನಿಂತಿದ್ದಾನೆ ತೋಳ್ ಕಂಡ ತೋಳೇ ಕಂಡ ರಾಮಾಯಣದಲ್ಲಿ ಹೇಳೋ ಹಾಗೆ ಕಂಬರಾಮಾಯಣದಲ್ಲಿ ಅವನು ತೋಳ್ ನೋಡ್ತೀರಾ ನಾಗಾಭರಣ ನೋಡ್ತೀರಾ ನೇತ್ರಗಳನ್ನು ನೋಡ್ತೀರಾ ಕಿರೀಟವನ್ನು ನೋಡ್ತೀರಾ ಶಂಖಚಕ್ರವನ್ನು ನೋಡ್ತೀರಾ ಪಾದಗಳನ್ನು ನೋಡ್ತೀರಾ ತುಳಸಿ ಹಾರವನ್ನು ನೋಡ್ತೀರಾ ತೋಮಾಲೆಯನ್ನು ನೋಡ್ತೀರಾ ಯಾವುದೊಂದನ್ನು ದರ್ಶನ ಮಾಡಿದ್ರು ಅಲ್ಲೇ ಮನಸ್ಸು ನೆಟ್ಟು ಬಿಡ್ತದೆ ನಿಮಗೆ ಅವರು ತಳ್ಳಿದ್ರು ತಳ್ಳೋರು ಸ್ಪರ್ಶ ಆಗೋದಿಲ್ಲ ಸ್ವಾಮಿ ಸ್ಪರ್ಶವಾಗ್ತಾ ಇರ್ತದೆ ನಿಮಗೆ ಮುಟ್ಟಿದವರ ಕೈ ವೆಂಕಟೇಶ್ವರನ ಕೈ ತಿಳ್ಕೊಳ್ತೀರಿ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭವಿಷ್ಯತಿ ವೆಂಕಟೇಶಾವತಾರ ಅರ್ಚಾವತಾರ ದುಷ್ಟೇಂದ್ರಿಯವಶಾಚಿತ್ತಂ ನೃಣಾಂ ಯತ್ಕಲ್ಮಷೈ ವೃತಂ ತದಂತಕಾಲೇ ಸಂಶುದ್ಧಿಂ ಯಾತಿ ನಾರಣಾಲಯೇ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಯಾವನೋ ಒಬ್ಬನಿಗೆ ಈ ತಿರುವೆಂಕಟಾಚಲ ಪರ್ವತದಲ್ಲಿ ನಿತ್ಯವಾಸ ಮಾಡಬೇಕು ಅಂತ ಆಸೆ ಆಯಿತು ಅದಕ್ಕೇನು ದಾರಿ ಹುಡುಕ್ತೀರಿ ತಿರುಪತಿ ಬೆಟ್ಟದ ಮೇಲೆಯೇ ಬೆಟ್ಟದ ಕೆಳಗಡೆ ಅಲ್ಲ ಬೆಟ್ಟದ ಮೇಲೆಯೇ ನಿತ್ಯವಾಸ ಮಾಡಬೇಕು ಅಂತ ನಿಮಗೆ ಆಸೆ ಆಯಿತು ಅದಕ್ಕೇನು ಉಪಾಯವನ್ನು ಮಾಡ್ತೀರಿ ಆಳ್ವಾರರು ಹೇಳಿದರು ಇವತ್ತು ಹುಲಸೆ ಹತ್ತು ಪದ್ಯಗಳನ್ನು ಓದಿ ತೋರಿಸ್ತೇನೆ ಆ ಕ್ಷೇತ್ರವಾಸ ನಮ್ಮ ಭಾರತ ದೇಶದಲ್ಲಿ ಒಬ್ಬ ಮನುಷ್ಯನ ಮನಸ್ಸು ಹದವಾಗಬೇಕಾದ್ರೆ ಶಾಸ್ತ್ರ ಓದಿರಲಿ ಬಿಟ್ಟಿರಲಿ ತೀರ್ಥ ಕ್ಷೇತ್ರ ಯಾತ್ರೆ ಇದು ಕರ್ಮಯೋಗ ಅಂತ ಕರೀರಿ ಭಕ್ತಿ ಯೋಗ ಅಂತ ಕರೀರಿ ಜ್ಞಾನಯೋಗ ಅಂತ ಕರೀರಿ ನಿಮ್ಮ ನಿಮ್ಮ ಅಡ್ವಾನ್ಸ್ಡ್ ಸ್ಟೇಜಸ್ ಮೇಲೆ ಹೋಗ್ತದೆ ಮೊದಲು ಮೊದಲು ಬರೋರು ಟೂರಿಸ್ಟ್ ಮೆಂಟಾಲಿಟಿಯಿಂದ ಬರ್ಬೋದು ಆದರೆ ಒಮ್ಮೆ ಬಂದವ್ರಿಗೆ ಇನ್ನೊಂದು ಸಲ ಬಾ ಅಂತ ದೇವರು ಕರೆದಾಗ ಎರಡನೇ ಸಲ ಬಂದಾಗ ಆಯಾ ಕ್ಷೇತ್ರಗಳಲ್ಲಿ ಮನಸ್ಸು ಕಣ್ಣು ಬುದ್ಧಿ ನೆಡುವುದಕ್ಕೆ ಆರಂಭವಾಗ್ತದೆ ಕ್ರಮೇಣ ಬಾಹ್ಯ ಸೊಂಡು ಮನಸ್ಸು ಶುದ್ಧವಾಗ್ತಾ ಆಗ್ತಾ ಕರ್ಮಜ್ಞಾನ ಯೋಗ ಭಕ್ತಿಯಲ್ಲಿ ಪರ್ಯವಸಾನ ಹೊಂದಿ ನೀವು ಮತ್ತೆ ಮತ್ತೆ ಮತ್ತೆ ಹೋಗುವಾಗ ಆ ಸ್ವಾಮಿಯನ್ನು ಕಾಣುವ ರೀತಿಯೇ ಬೇರೆ ಆಗುತ್ತೆ ಅದೇ ಭಕ್ತಿ ಯೋಗ ಆಗಬಹುದು ಅದು ಅದು ಒಂದು ರೀತಿ ಅದನ್ನು ಕುಲಶೇಖರಾಳ್ವಾರರು ತಿರುವಾಂಕೂರ್ ಸಂಸ್ಥಾನ ಟ್ರಿವೆಂಡ್ರಂ ತಿರುವನಂತಪುರ ಕೋಳಿಕೋಡ್ ಮಹಾರಾಜರಾಗಿಯೂ ಅದನ್ನು ಬಯಸಿದರು ಅವರು ದೊಡ್ಡತನ ನೋಡಿ ಅದು ನಾವು ಸಾಮಾನ್ಯರ ವಿಷಯ ಹೇಳ್ತೇವೆ ಎಲ್ಲಿ ನೋಡಿದ್ರು ವೇದಾಂತ ದೇಶಕರು ವೃಷಗಿರಿ ಸವಿಧೇಶು ವ್ಯಾಜತೋ ವಾಸಭಾಜ ವ್ಯಾಜ ವ್ಯಾಜ ಅಂದ್ರೆ ನೆಪ ಏನೋ ಒಂದು ನೆಪದಿಂದ ಕೆಲವರು ತಿರುಪತಿ ಬೆಟ್ಟದ ಮೇಲಿರ್ತಾರೆ ಅಲ್ಲಿ ಹೋದರೆ ಹೆಚ್ಚು ಭಕ್ತರು ಬರ್ತಾರೆ ಅವರು ಸೇವೆ ಮಾಡೋದರಿಂದ ನಮ್ಮ ಜೀವನವನ್ನು ನಡೆಸಬಹುದು ತಪ್ಪೇನಿಲ್ಲ ಈ ಟಿ ಟಿ ಡಿ ಬೋರ್ಡ್ನವರು ದೇವಸ್ಥಾನ ಸುತ್ತ ಇರುವ ಅನೇಕ ಮಠಗಳನ್ನು ದಿವ್ಯ ಕ್ಷೇತ್ರಗಳನ್ನು ಒಡೆದು ಹಾಕುವುದಕ್ಕೆ ಮುಂಚಿನ ಕಥೆ ನಾನು ಹೇಳ್ತಾ ಇದ್ದೇನೆ ಇವತ್ತು ಏಕಾಂಗಿಯಾಗಿ ಒಬ್ಬನೇ ನಿಂತಿದ್ದಾನೆ ವೆಂಕಟೇಶ್ವರ ಅವನು ಬಿಟ್ಟ ಕಲ್ಯಾಣ ಕಟ್ಟೆ ಒಂದೇ ಅದ್ರ ಮಧ್ಯೆ ನೀವು ಬೇಕು ಅಂದರೆ ಒಂದು ಟ್ಯಾಕ್ಸಿ ಒಂದು ರಿಕ್ಷಾ ಸಿಕ್ಕೋದಿಲ್ಲ ತುಂಬ ದೂರ ನಡೆದು ಕರ್ಕೊಂಡು ಹೋಗ್ಬೇಕಾಯ್ತು ನೀವು ನನ್ನ ಇಳ್ಕೊಂಡು ಜಾಗಕ್ಕೆ ಅಲ್ಲಿ ರಿಕ್ಷಾ ಬಿಡು ಯಾವನೋ ಬಂದಿದ್ದು ಆಂಧ್ರದವನು ಯಾವಂದೋ ಗಾಡಿಲಿ ಕರ್ಕೊಂಡು ಹೋಗಿ ನಡೆಯೋಕ್ಕಾಗದೆ ಸೇರಿಸಿದ್ರು ಹಿಂದೆ ನಾವು ಹೋಗಿದ್ದಾಗ ಆಗಿತ್ತು ಅಲ್ಲಿ ನಾಲ್ಕಾರು ಹಸುಗಳನ್ನು ಕಟ್ಟಿಕೊಂಡು ಹಾಲನ್ನು ಕರೆದು ಬಂದವರಿಗೆ ಹಾಲನ್ನು ಮಾರುವ ನೆಪದಲ್ಲಿ ಕೆಲವರು ವಾಸ ಮಾಡ್ತಾ ಇದ್ರು ಆ ಕಡೆ ಮೂಲೆಯಲ್ಲಿ ಮಹಾರಾಜ ಚೌಟ್ರಿ ಪಕ್ಕದಲ್ಲಿ ಒಂದು ಹನಿ ನೀರು ಕೂಡಿಸದೆ ಅಪ್ಪಟ ಹಾಲು ಒಳ್ಳೆ ಹಾಲು ನೀವು ಕಾಫಿಗೆ ಬೇಕು ಮಕ್ಕಳು ಕೊಡೋದು ಬೇಕು ಮತ್ತೊಂದಕ್ಕೆ ಬೇಕು ಬೆಟ್ಟದ ಮೇಲೆ ಆದ್ದರಿಂದ ಬೆಲೆ ಹೆಚ್ಚು ಕಮ್ಮಿ ಮಾಡಿರ್ತಾರೆ ಆದರೆ ಬೆಟ್ಟದ ಮೇಲಿರಬೇಕು ಅಂತ ಬಂದಿದ್ದಾರೆ ದೇವರ ಸೇವೆ ದಿವಸ ಅವ್ರಿಗೆ ಆಗ್ತದೆಯೋ ಆಗುವುದಿಲ್ಲವೋ ಹೊಟ್ಟೆ ಹೊರೆಯುವುದು ನೆಪವಾದ್ದರಿಂದ ವ್ಯಾಜತೋ ವಾಸಭಾಯ ಅಲ್ಲಿ ಋಷಗಿರಿ ಸವಿಧೇಶು ಅದೇ ಹಾಲನ್ನು ಇನ್ನೊಂದು ಊರಲ್ಲಿ ಮಾರ್ಬೋದಾಗಿತ್ತು ಅಲ್ಲಿ ಎಲ್ಲ ಬಿಟ್ಟು ತಿರುಪತಿ ಆರಿಸ್ಕೊಳ್ತಾರೆ ಕೆಲವರು ಅಲ್ಲಿರಬೇಕು ಎಂಬುದಾಗಿ ಈ ದೊಡ್ಡ ದೊಡ್ಡ ಮಠಗಳಲ್ಲಿ ಎಷ್ಟೋ ಸಲ ನಮಗೆ ಇಲ್ಲಿ ಜಾಗವಿಲ್ಲ ಹಿಂಗೆ ಅಡವಿಲ್ಲ ಹೋಗೋ ನಿರ್ದಾಕ್ಷಿಣ್ಯವಾಗ ಬೈದು ಕಳಿಸ್ತಾ ಇರುವ ಪ್ರಸಂಗ ಐದಾರು ಸಲ ನಮಗೆ ಇಳ್ಕೊಳ್ಳೋದಕ್ಕೆ ಬೆಟ್ಟದ ಮೇಲೆ ಎಲ್ಲಿ ಜಾಗ ಸಿಕ್ಕಲಿಲ್ಲ ನಾವು ಸ್ವಯಂ ಪಾಕಿಗಳು ಅಲ್ಲಿ ಹೋದರೂ ಸ್ವಯಂ ಪಾಕ ಇನ್ನೊಬ್ರು ಮಾಡಿದ ಮುಟ್ಟೋ ಮುಟ್ಟೋ ಆಗಿಲ್ಲ ದೇವರು ಪೆಟ್ಟಿಗೆ ಸಾಲಿಗ್ರಾಮ ತೊಗೊಂಡು ಹೋಗಬೇಕು ಪೂಜೆ ಮಾಡಬೇಕು ಪೂಜೆ ಇಲ್ಲದೆ ಇರೋ ಹಾಗಿಲ್ಲ ಏನೋ ನಿಯಮ ಇಟ್ಕೊಂಡಿದ್ದೇವೆ ನಡೆಸಿದ್ದಾನೆ ಇಲ್ಲಿ ತನಕ ದೇವರು ಮಠದಲ್ಲಿಯೇ ಜಾಗ ಇಲ್ಲ ಅಂದ್ಬಿಟ್ರು ಏನು ಮಾಡೋದು ನಾವು ಬೇರೆ ಕಡೆ ಎಲ್ಲಿ ಹೋಗ್ಲಿಕ್ಕೆ ನೋಡಿದ್ವು ಮಾತ್ರ ಏನಾಗುತ್ತೆ ಸಣ್ಣ ಮಕ್ಕಳಿಗೆ ಅಷ್ಟು ದೂರ ಹೋಗೋದು ಕಷ್ಟವಾಗುತ್ತಲ್ಲ ಅಂತ ದೇವಸ್ಥಾನದ ಹಿಂದ್ಗಡೆ ನಾರದ ಮಂದಿರ ಅಂತ ಒಂದು ಕಟ್ಟಡ ಇತ್ತು ನೋಡಿದ್ರ ನೀವು ಅದನ್ನು ಯಾರು ನಾರದ ಮಂದಿರ ನೋಡಿದ್ರ ಯಾರಾದರೂ ನೀವು ನೋಡಿದ್ರ ಜಸ್ಟ್ ಬಿಹೈಂಡ್ ದಿ ಟೆಂಪಲ್ ಆದ್ರೆ ಆ ಕಡೆ ಸಂಧಿಯಲ್ಲಿ ಬೋಂಡ ಗಿಂಡ ಮಾರೋರು ಅದು ಇದು ಎಣ್ಣೆ ಪಾತ್ರ ಇಟ್ಕೊಂಡು ಇಡ್ಲಿ ಮಾಡಿ ಕೊಡೋರು ಇಡ್ಲಿ ರುಬ್ಬುವರು ಈ ಅಂಗಡಿಗಳೆಲ್ಲ ಸಂಧಿ ಗೊಂದಿಗಳಲ್ಲಿ ಅದು ಪಾಪ ಹೊಟ್ಟೆ ಪಾಡಿಗೆ ಬಂದವರು ನಾರದ ಮಂದಿರ ಅಂತ ಒಂದು ಸಣ್ಣ ಕುಟೀರ ಅದು ಸಣ್ಣ ಬಿಲ್ಡಿಂಗ್ ಅದು ಎರಡು ಅಂತಸ್ತು ಕಟ್ಟಡ ಹಣೆ ತುಂಬ ನಾಮ ಹಾಕ್ಕೊಂಡವರು ಸಂಗಲೆ ಶ್ರೀ ವೈಷ್ಣವರು இங்கே எங்கே அடங்கடியாதே இந்த பெருமாளை வச்சு திருவாராதனம் பண்ணுறதுக்கு ஒரு நாளைக்கு இருந்துட்டு போகிறதுக்கு அடம் கிடைக்குதா சுவாமಿ உங்களுக்கு இல்லையா ಅಲ್ಲಿ ಯಾವುದೋ ಒಳಗೆ ಮದುವೆ ನಡೀತಾ ಇದೆ ಒಳಗೆ ಜಾಗ ಕೊಟ್ಟರು ನೀವು ಯಾರು ಅವ್ರು ಹೇಳ್ತಾರೆ ನಾವು ಈ ರೋಡ್ನವರು ಕೊಯಮತ್ತೂರು ಕಡೆಯವರು ಕುರುಬರು ನಮ್ಮ ಕುಟುಂಬದವರು ಸಾಕ್ಷಿ ಇದ್ದಾರೆ ಕೇಳಿ ಎಷ್ಟು ಸಲ ಹೋಗಿದ್ದೇವೆ ಸ್ವಾಮಿ ಸೌಖ್ಯಮ ಇರ್ಕಂಗಳ ಯಾವ ಬ್ರಾಹ್ಮಣರಿಗಿಂತ ಶ್ರೇಷ್ಠನಾಗಿ ಆ ಮನುಷ್ಯ ಬಂದವರನ್ನು ಸ್ವಾಗತ ಮಾಡಿ ಉಂಗಳಿಗೆಲ್ಲ ವೇಂಡಿ ಪದಾರ್ಥ ಇರ್ಕಾ ಸ್ಟವ್ ಇರ್ಕಾ ಅದು ಹೋಣಮ ಇದು ಹೋಣಮ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ಟು ನಮಗೆ ಏನೂ ಕೇಳದೆ ನಾವೇನಾದ್ರು ಕೊಟ್ಟರೆ ಇದು ಒಂದು ರೀತಿಯ ಜೀವನ ದಿವ್ಯ ಕ್ಷೇತ್ರದಲ್ಲಿ ಹೊಟ್ಟೆ ಹೊರೆಯುವುದು ಕಷ್ಟ ಇಲ್ಲ ನಾನು ಹೇಳ್ತೇನೆ ಕೇಳಿ ಬಂದವರು ಪಾಪ ಕಳ್ಕೊಳ್ಳೋಕೆ ಬರ್ತಾರೆ ನಿಮಗೆ ಏನಾದ್ರು ಕೊಡ್ತಾರೆ ನೀವು ಅವ್ರನ್ನ ಪೀಡಿಸಬೇಕಾಗಿಲ್ಲ ಗೈಡ್ ಆಗಿದ್ದೇವೆ ದೇವಸ್ಥಾನ ತೋರಿಸ್ತೇವೆ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಶ್ರೀರಂಗ ಅದು ಇದು ಓಡಾಡ್ತಾರೆ ಆದರೆ ಪರಮಸಾತ್ವಿಕರು ಕೆಲವರು ಬೆಟ್ಟದ ಮೇಲೆ ಇರುವುದುಂಟು ಒಂದು ಹಾಲನ್ನು ಮಾರಿಕೊಂಡು ಜೀವನ ಮಾಡುವುದು ಊಟದಲ್ಲೇ ಮಾರಿಕೊಂಡು ಜೀವನ ಮಾಡುವುದು ಪುಸ್ತಕದ ಅಂಗಡಿಯನ್ನು ಇಡುವುದು ಕುಂಕುಮ ಇಡುವುದು ಕರ್ಪೂರ ಇಡುವುದು ಬಂದವರಿಗೆ ಚಪ್ಪಲಿ ಕಾಯ್ಕೊಂಡಿರುವುದು ಎಷ್ಟೋ ರೀತಿಯ ಸೇವೆಯನ್ನು ಮಾಡ್ತಾರೆ ಕೆಲವರು ಅದರಲ್ಲಿ ಕೋಟ ಇರಬಹುದು ಒಳ್ಳೆಯವರು ಇರಬಹುದು ಅದನ್ನು ಕುರಿತು ಹೇಳ್ತಾರೆ ಈ ಪದ್ಯದಲ್ಲಿ ಬೃಷಗಿರಿ ಸವಿಧೇಶು ವೆಂಕಟಾಚಲ ಪರ್ವತದ ಹತ್ತಿರದಲ್ಲಿ ಸವಿಧೇಶು ಬೆಟ್ಟದ ಮೇಲೆಯೇ ಬೇಕು ಅಂತಿಲ್ಲ ನಡುವೆ ಇರ್ಬೋದು ಕೆಳಗಿರ್ಬೋದು ವ್ಯಾಜತೋ ವಾಸಭಾಜಾಂ ದುರಿತ ಕಲುಷಿತಾನಾಂ ದೋಯಮಾನ ದಯೇ ಅಕಸ್ಮಾತ್ ಕೆಲವರು ಪಾಪವನ್ನು ಮಾಡ್ತಾರೆ ದುರಿತ ಕಲುಷಿತಾನಾಂ ಮೋಸ ಮಾಡಿದ್ರು ಅಳತೆಯಲ್ಲಿ ಹಾಲು ಕಡಿಮೆ ಕೊಟ್ಟರು ಒಬ್ಬರು ಒಬ್ರು ರೂಮ್ ತೋರಿಸಿದ್ರು ಹೋಗೋ ಮುಂಚೆ ನೀವು ಮೊದಲೇ ಮಾತಾಡಲಿಲ್ಲ ಎಷ್ಟು ದುಡ್ಡು ಕೊಡಿ ಅಂತ ಪೀಡಿಸಿದ್ರು ಏಮಾರಿಸೋದುಂಟು ಇದು ಒಂದು ಏನು ಪಾಪ ಹೇಳ್ತೀರಿ ದಿವ್ಯ ಕ್ಷೇತ್ರಕ್ಕೆ ಬಂದು ಪಾಪ ಕಳ್ಕೊಳ್ಳೋ ಜಾಗದಲ್ಲಿ ಪಾಪ ತುಂಬಿಕೊಳ್ಳುವಂತಹ ಜನ ಇರ್ತಾರೆ ಅಲ್ಲಿ ಚಪ್ಪಲಿ ಕದಿಯವರು ಇರ್ತಾರೆ ಅಲ್ಲಿ ಮೋಸ ಮಾಡೋರು ಇರ್ತಾರೆ ಅಲ್ಲಿ ಫಂಡಾಗಳು ಅಲಹಾಬಾದ್ ಕ್ಷೇತ್ರ ಪ್ರಯಾಗ ಕ್ಷೇತ್ರ ಮೂರು ನಾಲ್ಕು ಸಲ ತುಂಬ ಹಿಂಸೆ ಪಟ್ಟು ಬಿಟ್ಟೆ ನಾನು ಅಪ್ಪ ಎರಡೂ ನದಿ ಗಂಗೆ ಯಮುನೆ ಕೂಡೋ ಜಾಗದಲ್ಲಿ ನೀ ಕರ್ಕೊಂಡೋಗಿ ನಿಲ್ಲಿಸಿದ್ರೆ ಮಾತ್ರ ನಾ ಬರ್ತೇನೆ ಅದು ಮೂರು ಚಕ್ರದ ಗಾಡಿ ಎಂಟು ಜನ ಹತ್ತು ಜನ ಕೂತ್ಕೊಳ್ಳೋದು ಎಲ್ಲ ಪೂರ್ತಿ ನಾವೇ ಬಾಡಿಗೆ ಗೊತ್ತು ಮಾಡಿಕೊಂಡು ಈ ಕಡೆ ಯಮುನಾ ನದಿ ತೀರದಲ್ಲಿ ದೋಣಿಯಲ್ಲಿ ಹೋಗೋದು ಹಿಂಸೆ ಮಾಡ್ತಾರಲ್ಲ ಇಷ್ಟು ಕೊಡಿ ಅಷ್ಟು ಕೊಡಿ ಅಲ್ಲಿ ಬೇಡ ಅಲ್ಲೇ ಬಿಡಬೇಕು ನಮಗೆ ಹಿಂದಿ ಬರೋದಿಲ್ಲ ಹಾಗೆ ಅಂತ ಒಪ್ಪಿಕೊಂಡು ಇಲ್ಲೇ ತಗೊಂಡೋಗಿ ನಿಲ್ಲಿಸೋದು ನಮ್ಮ ಪ್ರಾಣ ಎಲ್ಲಿ ತೆಗಿತಾರೆ ಅದೇ ಜಾಗದಲ್ಲಿ ಒಂದು ಗಂಟೆ ಮಾರಾಮಾರಿ ಅವನಿಗೆ ಐನೂರು ರೂಪಾಯಿ ಕೊಡಿ ಎಂಟುನೂರು ರೂಪಾಯಿ ಕೊಡಿ ಎಂಟಲ್ಲ ಹತ್ತು ಸಾವಿರ ರೂಪಾಯಿ ಕೊಡ್ಬೋದು ನಿಮ್ಮ ಕೈಯಲ್ಲಿದ್ದರೆ ಎಷ್ಟು ಹತ್ತು ಗಜ ದೂರ ಇಲ್ಲಿಂದ ಅಲ್ಲಿಗೆ ಅವನಿಗೆ ಅದೇ ಜೀವನ ನಿಜ ಆದರೆ ಆ ಕ್ಷೇತ್ರಕ್ಕೆ ಬಂದವ್ರನ್ನ ಹಿಂಸೆ ಮಾಡ್ತಾನೆ ಕ್ಷೇತ್ರದಲ್ಲಿ ಹಿಂಸೆ ಮಾಡಿ ಜೀವನ ಮಾಡುವುದು ಮೊಸಳೆ ಮಾಡಿದ ಒಂದು ದಿವ್ಯತೀರ್ಥದಲ್ಲಿ ಮೊಸಳೆ ಅಡಿಗೆ ಕೊಂಡಂತೆ ಮಹಾಪಾತಕ ಅದು ಅಂಥವರನ್ನು ದಯಾದೇವಿ ನೀನು ಕಾಪಾಡ್ತೀಯಮ್ಮ ಏನು ಪ್ರಮೇಯ ಇದು ವೃಷಗಿರಿ ಸವಿಧೇಶ ವ್ಯಾಜತೋ ವಾಸಭಾಜಾಂ ದುರಿತ ಕಲುಷಿತಾನಾಂ ದೂಯಮಾನ ದಯೇ ತ್ವ ದೂಯಮಾನ ದಯೆಯೇ ಅಳ್ತಾಳಂತೆ ಅಯ್ಯೋ ಹೆಂಗ ಬಂದೋ ಹೆಂಗ್ ಕೊಳಂದೆ ಪಾವ ತಗೊಂಡ್ರದ ಇಲ್ಲಿ ಕರ್ಕೊಂಬಂದ್ರು ಪಾಪ ಬಿಡ್ಲಿಲ್ವಲ್ಲ ಅವನ ಅಲ್ಲೇ ಹದಿನೈದು ವರ್ಷಕ್ಕೆ ಬಂದು ಹುಡುಗ ಊಟದಲ್ಲೇ ಮಾರ್ತಾ ಇರ್ತಾನೆ ಬೇಕಂತ ಕಿತ್ತು ಹೋಗುವ ಎಲೆಗಳು ಗಟ್ಟಿ ಎಲೆ ಅದು ಮಂದಾರ ಎಲೆ ಅಂತ ಮಾಡ್ತಾರೆ ತಿರುಪತಿಲಿ ಮುತ್ತಗದಲ್ಲಿ ಸಿಕ್ಕೋದಿಲ್ಲ ಹರುಕಲಿ ಎಲೆಯನ್ನೇ ಮಾಡ್ತಾನೆ ಅವನು ಮಾಡಬೇಕು ಅಂತಲ್ಲ ಒಂದಕ್ಕೆ ಎರಡು ಬೆಲೆನೂ ತಗೊಳ್ತಾನೆ ಸರಿಯಾದ ಪದಾರ್ಥನೂ ಕೊಡೋದಿಲ್ಲ ಮೂರೆಲೆ ನಾಲ್ಕೆಲೆ ಸೇರಿಸಿ ಹಾಕ್ಕೊಂಡು ನೀವು ಹಾಕಿದ್ದ ಸಾರವೆಲ್ಲ ಸೋರಿ ಹೋಗ್ತದೆ ಅದರಲ್ಲಿ ಅವನ ಹಾಗೆ ತೊಂಬತ್ತು ವರ್ಷದ ತನಕ ಇದ್ದ ಅಂತ ಇಟ್ಕೊಳ್ಳಿ ಒಬ್ಬ ತಿರುಪತಿ ಬೆಟ್ಟದ ಮೇಲೆ ಬಂದಿರೋದು ವ್ಯಾಪಾರಕ್ಕೆ ವೆಂಕಟೇಶ್ವರ ಮೋಕ್ಷ ಅನುಗ್ರಹ ಮಾಡ್ತಾನೆ ಅಂತ ಗೊತ್ತಿಲ್ಲ ವ್ಯಾಜತೋ ವಾಸಭಾಜಾಂ ದುರಿತ ಕಲುಷಿತಾನಾಂ ದೋಯಮಾನಾದಯೇ ತ್ವಂ ಕರಣ ವಿಲಯ ಕಾಲೇ ಕಾಂದಿಶೇಕ ಸ್ಮೃತೀನಾಂ ಕಾಲ ಬಂತು ತಿರುಪತಿ ಬೆಟ್ಟದ ಮೇಲೆ ಕರ್ಣ ವಿಲಯ ಕಾಲೇ ಕರ್ಣ ಅಂದರೆ ಕಣ್ಣು ಕಿವಿ ಕೈ ಮೂಗು ಮೊದಲಾದವು ವಿಲಯ ಕಾಲೇ ಮನಸ್ಸಿನಲ್ಲಿ ಮನಸ್ಸಿ ಗ್ರಾಮಂ ಪ್ಯಾಕ್ ಮಾಡ್ತಾನಂತೆ ದೇವರು ಮೂಗು ಕಣ್ಣು ಇಂದ್ರಿಯಾದಿ ಶಕ್ತಿಗಳನ್ನು ಮನಸ್ಸಲ್ಲಿಟ್ಟು ಮನಸ್ಸನ್ನು ಬುದ್ಧಿಯಲ್ಲಿಟ್ಟು ಬುದ್ಧಿಯನ್ನು ಪ್ರಾಣದಲ್ಲಿಟ್ಟು ಡಬ್ಬಿಯಲ್ಲಿ ಡಬ್ಬಿಯನ್ನಿಟ್ಟುವಂತೆ ಪ್ಯಾಕ್ ಮಾಡಿ ಮಾಡಿ ಮಾಡಿ ಮಾಡಿ ಅವನನ್ನು ಮುಂದೆ ಕರ್ಕೊಂಡು ಹೋಗಬೇಕು ಯೋಗಿಗಳನ್ನು ಇವನಿಗದು ಗೊತ್ತಿಲ್ಲ ಇವರು ಯೋಗವನ್ನೇ ಮಾಡಿಲ್ಲ ಕೈ ಕಾಲು ಕಣ್ಣು ಎಂದ್ರೆ ಹೇಳ್ತು ಗುಡ್ ಬೈ ಮುದುಕ ನೀ ತಿರುಪತಿ ಬೆಟ್ಟಕ್ಕೆ ಬಂದಿದ್ದೀಯೇ ನೀ ಇರುವಷ್ಟು ಎಂಬತ್ತು ವರ್ಷ ಬೆಟ್ಟದ ಮೇಲೆ ಇದ್ದಿದ್ದೀಯೇ ಒಂದು ಒಳ್ಳೆ ಕೆಲಸ ಮಾಡಲಿಲ್ಲ ಒಂದು ಒಳ್ಳೆ ಎಲೆ ಮಾರಲಿಲ್ಲ ನೀರು ಕೂಡಿಸ್ದೆ ಅಂತ ಹಾಲನ್ನೇ ಮಾರಲಿಲ್ಲ ಬಂದವರಿಗೆಲ್ಲ ಜಾಗ ಕೊಟ್ಟಿದ್ದೀಯೇ ದುಷ್ಟ ಎಷ್ಟೊಂದು ವಸೂಲು ಮಾಡಿದ್ದೀಯೇ ನೀನು ಲಂಚಾಯಿಸ್ ತಗೊಂಡಿದ್ದೀಯೇ ತಿರುಪತಿ ಬೆಟ್ಟದ ಮೇಲೆ ಇಲ್ಲಿ ಹೇಳಿದರು ವ್ಯಾ ವ್ಯಾಜತೋ ವಾಸ ಭಾಜ ಒಂದು ನೆಪದಿಂದ ಬರ್ತಾರೆ ಟಿ ಟಿ ಡಿ ಅಫಿಷಿಯಲ್ಸ್ ಆಗಿ ಬರ್ತಾರೆ ಏನು ಹೇಳಿ ದೂಷಣೆ ಅಂತ ತಿಳ್ಕೋಬಾರ್ದು ಆಲ್ ಇಂಡಿಯಾ ವಿಷ್ಣುನಾಮ ವಿಷ್ಣು ಸಹಸ್ರನಾಮ ಫೆಡರೇಷನ್ ಅಂತ ಒಂದು ಸಂಸ್ಥೆ ನಿಮ್ಗೆ ಗೊತ್ತಾ ಅದು ಮದ್ರಾಸಲ್ಲಿ ಹೆಡ್ ಆಫೀಸ್ ಕಲ್ಯಾಣರಾಮನ್ ಅಂತ ಅವರು ರಿಸರ್ವ್ ಬ್ಯಾಂಕ್ನಲ್ಲಿ ದೊಡ್ಡ ಆಫೀಸರ್ ಆಗಿದ್ದವರು ಭಾಳ ವರ್ಷ ನಡೆಸಿದರು ಇಲ್ಲೊಬ್ಬರು ಶೇಷಾದ್ರಿ ಅಂತ ನಮಗೆ ತುಂಬ ಬೇಕಾದವರು ಇವತ್ತು ಬಂದಿದ್ದಾರೆಯೋ ಇಲ್ವೋ ಗೊತ್ತಿಲ್ಲ ಡೆಲ್ಲಿಗೆ ಹೋಗಿದ್ದಾರಾ ಪರಮ ಭಾಗವತರು ಸಿಂಡಿಕೇಟ್ ಬ್ಯಾಂಕ್ ಅವರು ಜನರಲ್ ಮ್ಯಾನೇಜರ್ ಆಗಿದ್ದವರು ಅವರು ನನ್ನ ಹೆಸರು ಹೇಳಿದರು ಅಂತ ಕಾಣುತ್ತೆ ಅವರಿಗೆ ಒಂದು all India session Vishnu Sahasranama ಸತ್ಸಂಗ ತಿರುಪತಿಯಲ್ಲಿ ನಡೆಯುವಾಗ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಕರೆದು ನಾನು ದೊಡ್ಡದಾಗಿ ಸ್ಪೀಚ್ ತಯಾರು ಮಾಡಿಕೊಂಡು ಅದೆಲ್ಲ ಪ್ರಿಂಟ್ ಆಗಿದೆ ಅಲ್ಲಿ ಹೋದೆ ಹೋದರೆ ಕಲ್ಯಾಣ ರಾಮನ್ ಕಣ್ಣೀರು ಹಾಕ್ತಾರೆ ಇನ್ನೊಬ್ಬರು ಸನ್ಯಾಸಿಗಳು ಬಂದಿದ್ದರು ತಮಿಳರು ಮಠಾಧಿಪತಿಗಳಲ್ಲ ಬಿಡಿ ಸನ್ಯಾಸಿಗಳು ಅವ್ರು ಹೇಳಿದರು ಇನ್ನೊಬ್ಬರು ಅವರು ಭಕ್ತರು ಇವತ್ತು ಬೆಳಗ್ಗೆ ತನಕ ನಮಗೆ ಈ ಬಿಲ್ಡಿಂಗ್ ಸಿಗ್ತದೆ ಅನ್ನೋ ಗ್ಯಾರಂಟಿ ಇಲ್ಲ ಅಷ್ಟು ಹಿಂಸೆ ಕೊಟ್ಟರು ಟಿ ಟಿ ಡಿ ಅವ್ರು ನೋಡಿ ನಮಗೆ ಈ ಮಿನಿಸ್ಟ್ರಿ ಊರ್ಜಿತ ಆಗತ್ಯ ಇಲ್ವಾ ನಾಳೆ ಬಾ ಬಾ ಮತ್ತೊಂದು ಬಾ ಮೀಟಿಂಗ್ ಬಾ ತಳ್ಳಿ ತಳ್ಳಿ ತಳ್ಳಿ ಪ್ರಾಣ ಎಳಿತಾರಲ್ಲ ಈ ಮುಖ್ಯಮಂತ್ರಿ ಆಗಿರೋನ ಗತಿ ಏನಾಗಬೇಕು ಯೋಚನೆ ಮಾಡಿರಿ ಇವು ಕೆ ಪಿ ಮೆಂಟೆನ್ಷನ್ ನಿಮ್ಗೆ ಒಳ್ಳೇದಾಗತ್ಯಾ ಇನ್ನೊಬ್ಬರಾಗಿದ್ರೆ ನಿಮ್ಮ ಸಹವಾಸ ಬೇಡ ರಾಜಕಾರಣ ಬೇಡ ಅಂತ ಬಿಟ್ಟು ಹೋಗ್ಬಿಡ್ಬೇಕು ಆ ಜಾಗದಲ್ಲಿ ಮರ್ಯಾದೆ ಅದು ಹಿಂಸೆ ಮಾಡೋದಕ್ಕೂ ಒಂದು ಮಿನಿಮಮ್ ಒಂದು ತಿರುಪತಿ ಬೆಟ್ಟದ ಮೇಲೆ ಬಂದಿದ್ದು ಅವನ ಹೆಸರು ಕೃಷ್ಣ ಅಂತ T T D assistant executive officer ಅವನ ಆಫೀಸಲ್ಲಿದೆ ಇಲ್ಲೇ ಬನ್ನಿ ನಡ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಟ್ರು ನಾವೊಂದು ಹದಿನೆಂಟು ಇಪ್ಪತ್ತು ಜನ ಇದ್ವು ಅಪ್ಪ ವಿಷ್ಣು ಸಹಸ್ರನಾಮ ಸೇವಿಸೋದಕ್ಕೆ ಬಂದಿದ್ದೇವೆ ಸ್ಪೆಷಲ್ ದರ್ಶನಕ್ಕೆ ಒಂದು ಅವಕಾಶ ಕೊಡಿ ಎಲ್ಲೋ ಬೆಟ್ಟದ ಮೂಲೆಯಲ್ಲಿ ಕಾಣದೆ ಜಾಗದಲ್ಲಿ ಆಫೀಸ್ ಮಾಡಿದ್ದಾನೆ ಏನು ಗೋಳೆ ಕೊತ್ತರಿ ಅಂತ ನಮ್ಮನ್ನು ಅವನ ಹೆಸರು ಕೃಷ್ಣ ಇಲ್ಲಿ ಬಂದು ಯಾಕೆ ಹೇಳ್ತಾನೆ ನಮ್ಮನ್ನ ಯಾತಕ್ಕೆ ಗೋಳೆ ಕೂತೀರಿ ಅವನ ಬಾಗಿಲಲ್ಲಿದ್ದವನಿಲ್ಲ ಸರ್ ವಿಷ್ಣು ಸಹಸ್ರನಾಮ ಫೆಡರೇಷನ್ ಬಂದಿದ್ದಾರೆ ಅವರು ಅಧ್ಯಕ್ಷರಂತೆ ಸರಿ ಎಷ್ಟು ಜನ ಇದ್ದೀರಿ ನೀವು ಆಯಿತು ಈಗ ಹದಿನೈದು ನಿಮಿಷದಲ್ಲಿ ಹೋದ್ರೆ ಸೇವೆಯಾಗುತ್ತೆ ಅಂತ ಏನೋ ಬರದ ಕೊಟ್ಟ ಒಳಗೆ ನುಗ್ಗಿದ್ವು ಅಲ್ಲಿ ಕ್ಯೂನಲ್ಲಿ ಬಿಟ್ಟು ಮತ್ತೊಂದು ದಾರಿಯಲ್ಲಿ ತೋರಿಸಿದ್ರು ಅಲ್ಲೊಬ್ಬ ಒಳ್ಳೆಯವನು ಊಟ ಮಾಡ್ತಾ ಇದ್ದ ಅವನು ರೆಡ್ಡಿ ಇರ್ಬೋದು ಪಾಪ ಕೈ ತೊಳ್ಕೊಂಬಂದು ಅವ್ರು ಬಂದಿದ್ದ ದರ್ಶನಕ್ಕೆ ಬಂದು ತಾನೇ ಕರ್ಕೊಂಡು ಹೋಗಿ ದೇವರ ಎದುರು ನಿಲ್ಲಿಸ್ದ ಅವ್ರು ಇದು ಇದ್ದಾರೆ ಟಿ ಟಿ ಡಿ ಬೋರ್ಡಲ್ಲಿ ಅವನು ಅಲ್ಲೇ ಹಾಕಬೇಕು ಏನೋ ಕರ್ಮ ಧರ್ಮ ಸಂಯೋಗ ಇತ್ತು ಅಕಸ್ಮಾತ್ ಅಲ್ಲಿ ಪೋಸ್ಟ್ ಮಾಡಿದ್ರು ಅವನು ಐ ಎ ಎಸ್ ಆಫೀಸರ್ ಇರ್ಬೋದು ಮತ್ತೊಬ್ಬ ಇರ್ಬೋದು ಒಬ್ಬ ಹಾಲ್ ಮಾರ್ತಾನೆ ಒಬ್ಬ ಬಂದವರಿಗೆ ಆತಿಥ್ಯ ಮಾಡೋದು ಕಟ್ಟಡ ಚೌಲ್ಟ್ರಿ ಕೊಡ್ತಾನೆ ಇನ್ನೊಬ್ಬ ಕಂಕಣ ಕಟ್ತಾನೆ ಟಿಕೆಟ್ ಇಶ್ಯೂ ಮಾಡ್ತಾನೆ ಇದೆಲ್ಲ ಟಿ ಟಿ ಡಿ ಬೋರ್ಡಲ್ಲಿ ಎಷ್ಟೋ ಜನ ಇದ್ದಾರೆ ಅವರೆಲ್ಲರಿಗೂ ಒಂದೇ ರೀತಿ ಭಗವಂತನಲ್ಲಿ ಪ್ರೀತಿ ಇರುತ್ತೆ ಅಂತಿಲ್ಲ ವೃಷಗಿರಿ ಸವಿಧೇಶು ವ್ಯಾಜತೋ ವಾ ಸಭಾಜ ಅವರು ಟ್ರಾನ್ಸ್ಫರ್ ಆದರೆ ಬದುಕಿದರು ದುರಿತ ಕಲುಷಿತ ನಾಮ್ ದೂಯಮಾನಾದಯೇ ತ್ವ ವೆಂಕಟೇಶನ ಕರುಣೆ ನೋಡ್ತಾ ಇರ್ತಾಳೆ ನನ್ನ ಭಕ್ತರಿಗೆ ಎಷ್ಟು ತೊಂದರೆ ಮಾಡಿದೆಯೋ ನಿಂತ್ಕೊಳ್ಳೋಕಾಗದಿದ್ದವ್ರಿಗೆ ಏನು ಮಾಡಿದೆ ಅವ್ರು ಏನೇನು ಮಾತನಾಡಿದೆ ಏ ಕಂಟ್ರಾವಿ ತಮಿಳಲ್ಲಿ ಹೇಳ್ತಾನೆ ಯಾರಡ ಒಂದ್ರಕರ್ವ ಎಕ್ಕ ಚಕ್ಕ ಹೇಗೆಲ್ಲ ಮಾತನಾಡ್ತಾರೆ ಕೆಲವರು ಇದು ಮದಾಂಧತ್ವ ಒಬ್ಬನಿಗೆ ಹೇಳಬೇಕಾಯ್ತು ನಾನು ಅಯ್ಯ ಜಯವಿಜಯರು ಭಗವಂತನ ದ್ವಾರದಲ್ಲಿದ್ದವರಿಗೆ ದುರ್ಗತಿ ಪ್ರಾಪ್ತವಾಯಿತು ನನ್ನ ಕೈಯಲ್ಲಿ ಶಾಪ ಹೇಳಿಸ್ಬೇಡ ನೀನು ಹೇ ಶಾಪ ಹಾಕ್ತೀಯ ಏನು ಹಾಕೋತೀಯ ಹಾಕೋ ನೋಡಿ ಏನು ಮಾಡ್ತೀರಿ ಅವರಿಗೆ ಅಕಸ್ಮಾತ್ ಅವರು ಐವತ್ತು ವರ್ಷ ಅಲ್ಲಿಯೇ ಪೋಸ್ಟ್ ಆಗಿದ್ರೆ ಕರ್ಣವಿಲಯ ಕಾಲೇ ಕಣ್ಣು ಹೋಗೋ ದಿವಸ ಬರುತ್ತೆ ಕಾಲು ಹೋಗೋ ದಿವಸ ಬರುತ್ತೆ ಕಾಂದಶೇಖ ಸ್ಮೃತಿ ನಾಮ್ ಕಣ್ಣು ಕಿವಿ ಮೂಗು ಬಾಹ್ಯ ಕರ್ಣಗಳೇ ಕೈ ಕೊಟ್ಟು ಹೋದು ಅಡಿಯೇನ್ ಪೋಯಿಟ್ ಬರಟಮ್ಮ ಡೇ ಇವಳು ನಾಳು ಅವನಿಗೆ ಆಶ್ರಯ ಕೊಡ್ತಾರೆ ಕೇನಡ ಎನ್ನ ಬಿಟ್ಟು ಪೋಹಾದೇಡ ನನ್ನ ಬಿಟ್ಟು ಹೋಗಬೇಡಪ್ಪ ಕೊನೆಗಳಿಗೆ ಇದು ಹರಿನಾಮ ಸ್ಮರಣೆ ಮಾಡಬೇಕು ಇಲ್ಲಿ ಅಂತ ಹೇಳ್ತಾರೆ ನಾಲಿಗೆಯೇ ನೀನಾದರೂ ಬಿಟ್ಟು ಹೋಗಬೇಡ ಇಲ್ಲೇ ನಾನು ಎಪ್ಪಡಿ ಇರ್ಕ ಮುಡಿಯೋ ನಾನು ಪೋಯಿಟ್ ವರಣು ಕಣ್ಣು ಕಿವಿ ಮೂಗಿನ ಜೊತೆಗೆ ಹಾಳು ನಾಲಿಗೆಯೂ ಹೋಗಿಬಿಡುತ್ತೆ ಕೈ ಕೊಟ್ಟು ಹೋಗಿಬಿಡುತ್ತೆ ಜಿಹ್ವೇ ಕೀರ್ತಯ ಕೇಶವಂ ಮುಕ್ಕೂರು ಸ್ವಾಮಿಗಳು ಈ ಶ್ಲೋಕದ ಮೇಲೆ ಉಪನ್ಯಾಸ ಮಾಡೋರು ನಾಲಿಗೆಯೇ ಕೈ ಮುಗಿತೇನೆ ಮರಣ ದಶೆಯಲ್ಲಿರೋನು ಹೇಳ್ತಾನೆ ಜಿಹ್ವೇ ಕೀರ್ತಯ ಕೇಶವಂ ನಾಲಿಗೆ ಹೇಳ್ತು ನಾನು ಬಿಟ್ಟಿದ್ದೀನಿ ಮೊದಲಿದ್ದಾಗಿಲ್ಲ ಪ್ಯಾರಾಲಿಸಿಸ್ ಹೊಡೆದಿದೆ ಈಗ ಈಗ ನಾನು ಮಾತಾಡೋಕೆ ಬರೋದಿಲ್ಲ ಅಯ್ಯೋ ಅವನಿಗೆ ಅವಳು ಉಪಕಾರ ಬಣ್ಣೆ ನೀ ಕೇಳಿದ್ದೆಲ್ಲ ಪದಾರ್ಥಗಳನ್ನು ಅಂಗಡಿ ಮುಂಗಟ್ಟುಗಳಲ್ಲಿ ಯಾರ್ಯಾರೋ ಕೊರಮರು ಕೊರಚರು ಮಾಡಿದ್ದು ಬೊಂಡ ತಂದು ಕೊಟ್ಟಿದ್ದೆ ಅದನ್ನೆಲ್ಲ ತಿಂದಿದ್ದೀಯ ನೀನು ನೀ ಕೇಳಿದ್ದೆಲ್ಲ ಕೊಡಲಿಲ್ಲ ಈ ಒಂದು ಕೊನೆಯ ಗಳಿಗೆಯಲ್ಲಿ ಜಿಕ್ವೇ ಮೂರೇ ಅಕ್ಷರದ ಕೀರ್ತಯ ಕೇಶವಂ ಒತ್ತಕ್ಷರ ಎಲ್ಲ ಮಾರಾಯರೆ ಕೆಡುಮಿಡರಾಯವೆಲ್ಲ ಕೇಶವವೆನ್ನ ತಿರುವನಂತಪುರದ ಸ್ವಾಮಿಯನ್ನ ಇಡರಾಯವೆಲ್ಲ ನಮಗೆ ಅವನಿಗೆ ಅಡಚಣೆಯಾಗಿರೋ ಪಾಪಗಳೆಲ್ಲ ಹೋಗ್ಬಿಡುತ್ತೆ ಕೇಶವವೆನ್ನ ಕೇಶವಂತಮರ್ ಎಷ್ಟು ಭಾಷಣ ಮೂರು ಅಕ್ಷರ ಶ್ರೀನಾಮ ಆ ನಾಲ್ಗೆ ಹೇಳ್ತು அதனால தான் என்னால் ಕೇಶವನ சொல்ல முடியாது ಈ ಕಂಡು ಕಂಡ್ ಕಡೆ ಬೊಂಡ ತಿನ್ನಿಸಿದೆಲ್ಲ ಅದರ ಪರಿಣಾಮ ನಾ ದಪ್ಪವಾಗಿದ್ದೇನೆ ಈಗ ಕೇಶವ ಅಂತ ಹೇಳೋಕ್ ಬರೋದಿಲ್ಲ ಹೋಗಯ್ಯ ನೀ ಪ್ರಾಣ ಬಿಡ್ತಾ ಇದ್ದೀಯೇ ಒಬ್ಬ ಪ್ರೈಮ್ ಮಿನಿಸ್ಟರ್ ಪದವಿ ಬಿಟ್ಟ ಚೀಫ್ ಮಿನಿಸ್ಟರ್ ಪದವಿ ಬಿಟ್ಟ ಚಪರಾಸಿ ಬೆಲ್ಟ್ ಹಾಕ್ಕೊಂಡು ತಲೆಯಲ್ಲಿ ಪೇಟ್ ಹಾಕೊಂಡು ಬಾಗಲ ನಿಂತಿರ್ತಾನೆ ಅವನೂ ಕೇರ್ ಮಾಡೋದಿಲ್ಲ ಅವನಿಗೆ ಅಧಿಕಾರ ಬಿಟ್ಟವನಿಗೆ ಬಿಡ್ತಾ ಇರುವವನಿಗೆ ಅವನ ಕೈ ಕೆಳಗಿರೋವನು ಗುಲಾಮನಾಗಿರೋವನು ಬಾಗಿಲು ಕಾಯೋವನು ಕೂಡ ಅವನಿಗೆ ಕೇರ್ ಮಾಡದೇ ಇರುವಂತೆ ನಿಮ್ಮ ಕೈ ಕಿವಿ ಕಣ್ಣು ಮೂಗುಗಳೇ ಕೈ ಕೊಟ್ಟು ಹೋಗಿಬಿಡ್ತವೆ ಏನಕ್ಕೊರು ಉಪಕಾರ ಶೈ ಅಡಿಯೇನ್ ಶಯ್ಯ ಮಾಟೇನ್ ಹೋಗಿಬಿಡ್ತದು ಎಷ್ಟು ಚೆನ್ನಾಗಿ ವರ್ಣನೆ ಮಾಡೋರು ಅದನ್ನು ಆ ಶ್ಲೋಕ ತಗೊಂಡು ಮುಕ್ಕೂರು ಸ್ವಾಮಿಗಳು ದುರಿತ ಕಲುಷಿತ ನಾಂ ದೋಯಮಾನಾದಯೇ ತ್ವ ಕರ್ಣವಿಲಯ ಕಾಲೇ ಕಾಂದಿಶೀಕ ಕಸ್ಮೃತೀನಾ ಕಣ್ಣು ಕಿವಿ ಹೊರಗೆ ಕಾಣಿಸುವ ಉಪಯುಕ್ತ ಬರುವ ಇಂದ್ರಿಯಗಳೇ ಕೈಕೊಟ್ಟು ಹೋದ ಮೇಲೆ ಒಳಗಿರುವುದು ಇದೆಯಲ್ಲ ಮನಸ್ಸು ಎಂಬ ಒಂದು ಇಂದ್ರಿಯ ಅದಕ್ಕೆ ಸ್ಮೃತಿ ಎಂಬುದೊಂದು ಇದೆಯಲ್ಲ ನೆನಪು ಅಂತ ಒಂದು ಇದೆಯಲ್ಲ ಆ ನೆನಪು ನೋಡುತ್ತೆ ಎತ್ತ ಕಡೆ ಹೋಗಲಿ ನಾನು ಕಾಂದಿಶೀಕ ನಾನ್ ಕಾಂದಿಶೀಕ ಅಂತ ಒಂದು ಶಬ್ದ ಸಂಸ್ಕೃತದಲ್ಲಿ ಕಾಂದಿಶಾಂ ಗಚ್ಚಾಮಿ ಯಾವ ಕಣ್ಣು ಹುಡುಕಿಕೊಂಡು ಹೋಗಲಿ ಅಂತ ಹುಡುಕೋರಿಗೆ ಕಾಂದಿಶೀಕರು ಅಂತ ಹೆಸರು ಒಂದು ದೊಡ್ಡ ಕ್ಲಾಸ್ ರೂಮು ಆರು ಕಡೆ ಬಾಗಿಲುಗಳು ಕರ್ನಾಟಕ ಕಾಲೇಜಿನಲ್ಲಿ ಕೆಲವರು ಅಲ್ಲಲ್ಲಿ ಬಾಗಿಲು ತುದಿಯಲ್ಲಿ ಕೂತಿರೋರು ಒಂದನೇ ಡೋರ್ ಎರಡನೇ ಡೋರ್ ಮೂರನೇ ಡೋರ್ ಅಟೆಂಡೆನ್ಸ್ ತಗೊಳ್ತಾ ಇರುವುದು roll number two fifty yes sir ಅಂತ ಕಾಂದಿಶಿ ಸ್ಮೃತಿ ನಾ ಓಡಿದ ಆ ಕಡೆಯಿಂದ ಇವನು ಈ ಕಡೆಯಿಂದ ಓಡಿದ ಅವನು ಆ ಕಡೆಯಿಂದ ಓಡಿದ ಸ್ಟೂಡೆಂಟ್ಸ್ ಯಾವಾಗಲೂ ಬಾಗಿಲು ಹತ್ರ ತುಂಬ ಸಾಂದರವಾಗಿ ಕೂತಿರೋರು ಅಟೆಂಡೆನ್ಸ್ ತಗೊಂಡು ಕೊಟ್ಟು ನನ್ನ ಅಲ್ಲ ಬೇರೆಯವ್ರ ಕ್ಲಾಸಲ್ಲಿ ಆರು ಜನರ ಬೆಂಚಲ್ಲಿ ಎಂಟು ಜನ ಹತ್ತು ಜನ ಕೂತ್ಕೊಂಡು ಬೆಂಚ್ ಮುರಿದು ಹೋಯಿತು ಒಂದು ದಿವಸ ಸ್ಟೇಜ್ ಮೇಲೆ ಕೂರಿಸಿದೆ ನಾನು ಕುರ್ಚಿ ಕೊಟ್ಟೆ ಟೇಬಲ್ ಕೊಟ್ಟೆ my classes used to be full ಇರಲಿಲ್ಲ ಆದರೆ ಈ ತಬ್ಲಿ ಮನಸ್ಸು ಸ್ಮೃತಿ ನೆನಪಿಟ್ಕೋಬೇಕು ಅಂತ ಏನೇನು ನೋಡ್ತಾ ಇರ್ತೀರಿ ಆ ಕೊನೆಯ ಗಳಿಗೆಯಲ್ಲಿ ಅಂತ್ಯಕಾಲದಲ್ಲಿ ನಾರಾಯಣ ಅಂತ ಹೇಳಬೇಕು ಅಂದರೆ ಕಾಂದಿಶೀಕ ಸ್ಮೃತಿನ ಸ್ಮೃತಿ ಕೊಟ್ಟು ಹೋಗುತ್ತೆ ಅದು ಅರ್ಥ ಆಗೋದಿಲ್ಲ ಕೋಮಾ ಸ್ಟೇಜ್ ಬರುತ್ತೆ ಅಂದರೆ ಗೊತ್ತಾಗುತ್ತೆ high B P high blood sugar ಹದಿನೈದು ದಿವಸ ಇಪ್ಪತ್ತು ದಿವಸ ಅವನಿಗೆ ಜ್ಞಾಪಕ ಇಲ್ಲ ನಮ್ಮ ಕುಟುಂಬದವರ ತಾತ ಪರಮಜ್ಞಾನಿಗಳು ನಮ್ಮಲ್ಲಿ ತುಂಬ ಆಳ ವಿಶ್ವಾಸ ಉಳ್ಳವರು ದಿವ್ಯ ಪ್ರಬಂಧ ಎರಡು ಪ್ರಬಂಧಗಳನ್ನು ತುಂಬ ರುಚಿ ಉಂಟು ಮಾಡಿದ್ದವರು ಎಂಬತ್ತನೇ ವರ್ಷ ಪ್ಯಾರಾಲಿಸಿಸ್ ಹೊಡೆದು ಬಿಡ್ತು ನೋಡಬೇಕು ಅಂದರು ನಾವು ಬಂದು ಧಾರವಾಡದಿಂದ ಎದುರಿಗೆ ನಿಂತ್ಕೊಂಡ್ವು ಕಂಬಳಿ ಹೊದ್ಕೊಂಡಿದ್ದಾರೆ ಜಟಾಯು ಇದ್ದಾಗ ಬಿದ್ದಿದ್ದಾರೆ ಆರಡಿ ಎತ್ತಿರೋದು ಸ್ವಾಮಿ ಹತ್ರ ನಿಂತರೆ ಆ ಪಕ್ಕದಲ್ಲಿ ಮಕ್ಕಳು ಅಣ್ಣ ಯಾರು ಒಂದ್ರಕ ತೆರೆಂಜಿದ ಹೀಗಂದರು